ನಾರಾಯಣ ಅಮಲ ಕಾರಣ ನೀನು ಜಗತ್ತಿಗೆ ಕಾರಣ ಅಂದ್ರೆ ನಿನಗೇನು ವಿಕಾರ ಇಲ್ಲ ಮತ್ತ ಅಮಲ ಕಾರಣ ನಿರ್ವಿಕಾರ ಕಾರಣನು ಒಂದೇ ಕಾರಣ ಕಾರಣ ಪೂರ್ಣವರೇಣ್ಯ ಅಥವಾ ಅಮಲ ಕಾರಣ ಅಮಲಹ ಏವ ಅಮಲಕಾಹ ಅಮಲರು ನಿರ್ಮಲರಾದ ಸನಕ ಸನಂದನಾದಿಗಳು ಅವರಿಗೂ ಅರಣ ಆಶ್ರಯನಾದವನು ಸನಕಾದಿಗಳಿಗೂ ಆಶ್ರಯನಾದವನು ಅಥವಾ ಅಮಲಾಹ ಸನಕ ಸನಂದನಾದಿಗಳು ಅವರಿಗೆ ಕಂಬತ್ವ ಅವರಿಗೊಂದು ತೀರ್ಥವನ್ನು ಕೊಟ್ಟು ಅರಣ ಆಶ್ರಯನಾದವನು ಕಾರಣ ಕಾರಣ ಪೂರ್ಣವರೆಣ್ಯ ಕಾರಣಕ ಕ ಕಷ್ಟಕರವಾದ ರಣ ಯುದ್ಧವನ್ನ ಮಾಡುವಂಥವರು ಯಾರೋ ಅವರು ಕಾರಣಕರು ಕಸ್ಯ ಬ್ರಹ್ಮಣ ಅರಣಂ ರಕ್ಷಕಂ ಭಾಗೀರಥಿ ಜಲಂ ತಸ್ಯ ಅರಣ ಆಶ್ರಯ ತೀರ್ಥಪಾದ ಕಾರಣ ಕಾರಣ ಕ ಬ್ರಹ್ಮದೇವರು ಅವರಿಗೆ ಅರಣ ರಕ್ಷಕವಾದದ್ದು ಭಾಗೀರಥಿ ಜಲ ಕಾರಣ ಅದಕ್ಕೂ ಅಂತಹ ಕ ಅಂದ್ರೆ ಜಲ ಭಾಗೀರಥಿ ಜಲ ಅದಕ್ಕೆ ಆಶ್ರಯವಾದದ್ದು ಪರಮಾತ್ಮನ ಪಾದ ಪೂರ್ಣವರೆಣ್ಯ ಪರಿದೇಶತಃ ಕಾಲತಃ ಗುಣತಃ ಪೂರ್ಣನಾದವನು ವರೆಣ್ಯ ಭಕ್ತರಿಂದ ಭಜನೀಯನಾದವನು ಸರ್ವೋತ್ತಮನಾದ ನಾರಾಯಣ